वेङ्कटनाथार्यः कवितार्किककेसरिः वेदान्ताचार्यवर्यो मे सन्निधत्तां सदा हृदि ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे यो नित्यमच्युतपदाम्बुजयुग्मरुक्मव्यामोहतस्तरितराणि तृणाय मेने अस्मद्गुरोर्भगवतोऽस्य दैकसिन्धो रामानुजस्य चरणौ शरणं प्रपद्ये मातापिता युवतयस्तनया विभूतिः सर्वं यदेव नियमेन मदन्वयानाम् आद्यस्य न कुलपतेर्वकुलाभिरामम् श्रीमत्तदङ्घ्रियुगलं प्रणमामि मूर्ध्ना भूतं सरश्च महदाह्वय भट्टनाथ श्रीभक्तिसारकुलशेखरयोगिवाहान् भक्ताङ्घ्रिरेणुपरकालयतीन्द्रमिश्रान् श्रीमत्पराङ्कुशमुनिं प्रणतोऽस्मि नित्यम् अशिथिलकरणेऽस्मिन्नक्षतश्वासवृद्धौ वपुषि गमनयोग्ये वासमासादयेयम् वृषगिरिकटकेषु व्यञ्जयत्सुप्रतीतैः मधुमतनदये त्वां वारिधाराविशेषैः अविदितनिजयोगक्षेममत्महानभिज्ञम् गुणलवरहितं मां गोब्धुकामादये त्वम् परवति चतुरैस्ते विभ्रमै श्रीनिवासे बहुमतिमनपायां विन्दसि श्रीधरण्योः फलवितरणदक्षं पक्षपातानभिज्ञम् प्रगुणमनुविधेयं प्राप्य पद्मासहायम् महति गुणसमाजे मानपूर्वं दये त्वं प्रतिपदसि यथार्हं पाप्मनां मामकानाम् अनुभवितुमगौहं नालमागामि कालः प्रशमितुमशेषं निष्क्रियाभिर्न शक्यं स्वयमिति हृदये त्वं स्वीकृतश्रीनिवास शिथिलितभवभीतिः श्रेयसे जायसे नः अवतरणविशेषैः आत्मलीलापदेशैः अवमतिमनुकम्पे मन्दचित्तेषु विन्दन् वृषभशिखरिनाथः त्वन्निदेशेन नूनम् भजति शरणभाजां भाविनो जन्मभेदान् परहितमनुकम्पे भावयन्त्यां भवत्यां स्थिरमनुपदिहार्दं श्रीनिवासो दधानः ಲಲಿತರುಚಿಷು ಲಕ್ಷ್ಮೀ ಭೂಮಿ ನೀಳಾಸುನೂನಂ ಪ್ರಥಯತಿ ಬಹುಮಾನಂ ತತ್ಪ್ರತಿಚ್ಛಂದ ಬುದ್ಧ್ಯ ವೃಷಗಿರಿಸವಿಧೇಷು ವ್ಯಾಜತೋ ವಾಸಭಾಯಾಂ ದುರಿತಕಲುಷ ದುರತಕಲುಷಿತಾನಾಂ ದೂಯಮಾನಾದಯೇ ತ್ವಂ ಕರ್ಣವಿಲಯಕಾಲೇ ಕಾಂತಿಶೀಕಸ್ಮೃತೀನಾಂ ಸ್ಮರಯಸಿ ಬಹುಲೀಲಂ माधवं सावधानाम् दिशि दिशि गतिविद्भिर्देशिकैः नीयमाना स्थिरतरमनुकम्पे ध्यानलग्ना गुणैस्त्वं परिगतवृषशैलं पारमारोपयन्ति भवजलधिगतानां भूतपत्री भवित्री परिमितफलसङ्गात् प्राणिनः किं पचानाः निगम विपणि निगमविपणिमध्ये नित्यमुक्तानुषक्तम् प्रसदनमनुकम्पे प्राप्तवत्या भवत्या विषगिरिहरिनीलं व्यञ्जितं निर्विशन्ति त्वयि बहुमतिहीनः श्रीनिवासानुकम्पे जगति गतिमिहान्यां देवि सम्मन्यते यः स खलु विबुधसिन्धौ सन्निकर्षे वहन्त्याम् ಶಮ ಯತಿಮಿರ್ಗತೃಷ್ಣ ವೀಚಕಾಭಿಪ್ಯಪಾತಾಂ ಶ್ರೀಮತಿ ನಿಗಮಾಂತ ಮಹಾದೇಶಿಕಾಯ ನಮಃ ಎಲ್ಲರಿಗೂ ವಂದನೆಗಳು ನಿನ್ನೆ ಓದಿ ತೋರಿಸಿದ ಹತ್ತು ಶ್ಲೋಕಗಳನ್ನೇ ಮತ್ತೆ ಇವತ್ತು ಓದಿದ್ದೇನೆ ಈ ಪ್ರಮೇಯ ಒಂದು ಜನ್ಮಕ್ಕೆ ಮುಗಿಯೋ ಪ್ರಮೇಯವಲ್ಲ ವೇದಾಂತದ ಅನೇಕ ಪ್ರಭೇದಗಳಿವೆ ಅನೇಕ ಆಚಾರ್ಯರುಗಳು ಭಗವಂತನನ್ನು ಕೊಂಡಾಡಿದ್ದಾರೆ ಅವನ ದಯೆಯನ್ನು ಕೊಂಡಾಡಿದ್ದಾರೆ ಗುಣಗಳನ್ನು ಕೊಂಡಾಡಿದ್ದಾರೆ ಆಚಾರ್ಯ ವೇದಾಂತ ದೇಶಕರು ಈ ಸ್ತೋತ್ರದ ಈ ದಶಕದಲ್ಲಿ ಹೇಳಿರ್ತಕ್ಕ ನೂನಂ ಖಂಡಿತವಾಗಿ ಖಚಿತವಾಗಿ ಇಂಥ ಒಂದು ವಿಷಯವನ್ನ ಏನು ನಿಷ್ಕರ್ಷ ಮಾಡಿ ಹೇಳ್ತಾರೆ ಪ್ರಾಯಶಃ ಈ ಸೂಕ್ಷ್ಮ ಇಷ್ಟು ಸ್ಪಷ್ಟವಾಗಿ ಇತರ ಕಡೆಗಳಲ್ಲಿ ಬೇರೆಯವರ ಸೂಕ್ತಿಗಳಲ್ಲಿ ಬಂದಿಲ್ಲ ಒಂದು ರೆವಲ್ಯೂಷನರಿ ಕಾನ್ಸೆಪ್ಟ್ ಹೇಳಬೇಕು ಇವತ್ತು ನಮ್ಮ ಮಿತ್ರರು ಬಂದಿದ್ದಾರೆ ಅವರೊಂದು ವಿಚಿತ್ರ ಅನುಭವವನ್ನು ಹೇಳಿದರು ನೂರ್ ನಾಲ್ಕೈದು ವರ್ಷಗಳ ಹಿಂದೆ ಅವರು ಎದುರಿಗೆ ಒಪ್ಪಿಸ್ತೇನೆ ಸುಳ್ಳಲ್ಲ ಸಾಕ್ಷಿ ಏನು ಹೇಳ್ತೇವೆ ಒಬ್ಬರು ಹೈಕೋರ್ಟ್ ಜಡ್ಜ್ ದಯಮಾಡಿಸಿದ್ದಾರೆ ಅವ್ರಿಗೂ ಇದು ಹೊಸದಲ್ಲ ವಿಷಯ ನೀವು ಒಪ್ತಿರೋ ಒಪ್ಪೋದಿಲ್ಲವೋ ಸಬ್ಸ್ಟಿಟ್ಯೂಟ್ ಜಸ್ಟಿಸ್ ಅಂತ ಒಂದು ಕಾನ್ಸ್ಟಿಟ್ಯೂಷನ್ ಒಂದು ಅನುಭವ ನಿಮಗೆ ಜ್ಞಾಪಕ ಬಂದುಬಿಡುತ್ತದು ಒಬ್ಬ ಅಪರಾಧಿ ಒಂದು ತಪ್ಪನ್ನು ಮಾಡಿದ್ದಾನೆ ತಪ್ಪು ಅಂತ ಒಪ್ಕೊಳ್ತಾನೆ ಅವನಿಗೆ ನ್ಯಾಯಾಧೀಶರು ಶಿಕ್ಷೆಯನ್ನು ಕೊಡಬೇಕು ಶಿಕ್ಷೆಯನ್ನು ಕಡಿಮೆ ಮಾಡುವ ಹಾಗಿಲ್ಲ ಮರ್ಸಿ ಪಿಟಿಷನ್ ಅದು ಇದು ಪ್ರೆಸಿಡೆಂಟ್ ತನಕ ಹೋಗ್ತದೆ ಅವರು ರಿಜೆಕ್ಟ್ ಮಾಡಿಬಿಟ್ರು ಆಗ ಕಳ್ಳತನದಿಂದ ಒಂದು ಕೆಲಸ ಮಾಡಬೇಕಾಗ್ತದೆ ಮರಣದಂಡನೆಗೋ ಶಿಕ್ಷೆಗೋ ಅರ್ಹನಾದ ಖೈದಿಯನ್ನೇ ರಾತ್ರೋರಾತ್ರಿ ಬದಲಾಯಿಸಿ ಆ ಜಾಗದಲ್ಲಿ ಇನ್ನೊಬ್ಬನನ್ನು ಹಾಕಿ ಅವನನ್ನು ಜೀವ ಉಳಿಸಬೇಕಾಗ್ತದೆ ನೆನಪಂತ ವೇದಾಂತ ತಂದಿದ್ದೀನಿ ನೀವು ಕೊಡತಕ್ಕ ಅನುಭವಗಳೆಲ್ಲ ನಮಗೆ ನನಗೆ ತಲೆಯಲ್ಲಿ ವೇದಾಂತ ಬಿಟ್ಟು ಇನ್ನೊಂದು ಓಡಾಡೋದಿಲ್ಲ ಇದು ಸಾಧ್ಯವೇ ಅಂತ ನೀವು ಕೇಳಿದರೆ ಈ ದೇಶಕರು ವೇದಾಂತ ಹೇಳಿದರು ಶ್ರೀನಿವಾಸಯ್ಯನವರು ನಡೆದದ್ದನ್ನು ಹೇಳಿದರು ಅವರೇ ನಿಂತು ಮಾಡಿಸಿ ಒಬ್ಬನ ಜೀವವನ್ನು ಉಳಿಸಿದ ಕೆಲಸ ಅವತರಣ ವಿಶೇಷೈ ಆತ್ಮಲೀಲಾಪದೇಶೈ ಎಷ್ಟು ಕಡೆ ಶ್ಲೋಕ ಹೇಳಿದ್ದೇನೆ ಎಷ್ಟು ಕಡೆ ಅರ್ಥವನ್ನು ವಿವರಿಸಿದ್ದೇನೆ ಇವತ್ತು ನಮ್ಮ ಉಮೇಶ್ ಭಟ್ರು ಬಂದಿಲ್ಲ ಅವ್ರಿಗೆ ಬೇರೊಂದು ಕಡೆ ಕೆಲಸ ಯಾತ್ರೆ ಹೋಗುವಾಗ ಬದ್ರಿ ಯಾತ್ರೆಯಲ್ಲಿ ರೈಲಲ್ಲಿ ಪ್ರಥಮ ಸಹ ಹೋಗುವಾಗ ಈ ಶ್ಲೋಕ ಹೇಳಿದೆ ತಮ್ಮ ಕೇಳಿಲ್ಲವಲ್ಲ ಇಂಥ ಕಾನ್ಸೆಪ್ಟು ಕೇಳಬೇಕು ಇವತ್ತು ಅದನ್ನು ಮುಖ್ಯವಾಗಿ ಇಟ್ಕೊಂಡು ನಿನ್ನೆ ಆರಂಭ ಮಾಡಿದಂತಹ ವಿಷಯವನ್ನು ಮತ್ತೆ ನಿರೂಪಣೆ ಮಾಡ್ತೇನೆ ಇದು ಭಗವಂತನ ದಯೆ ಎನ್ನುವುದು ಯಾವ ದೂರಕ್ಕೆ ಹೋಗ್ತದೆ ಎಷ್ಟು ಆತ್ಯಂತಿಕವಾಗಿ ನಿಕಟವಾಗಿ ಭಕ್ತನಿಗೆ ನೊಂದವನಿಗೆ ದಯಾಪಾತ್ರನಾದವನಿಗೆ ಎಷ್ಟು ಬಗೆಯಲ್ಲಿ ಒದಗಬಹುದು ಅದು ತಿರುಪತಿ ಶ್ರೀನಿವಾಸನ ದಯೆ ಹೇಗೆ ಒದಗಬಹುದು ಅಂತ ತೋರಿಸಿದ್ದಾರೆ ಮೊದಲನೇ ಪದ್ಯ ನೆನ್ನೆ ಕೊನೆಯಲ್ಲಿ ಮೂವತ್ತೊಂದನೇ ಶ್ಲೋಕ ಗಡಿಬಿಡಿಯಲ್ಲಿ ಓದಿ ತೋರಿಸಿದೆ ಅಶಿಥಿಲಕರಣೇಸ್ಮಿನ್ ಶ್ವಾಸವೃತ್ತವೂ ಬೆಟ್ಟಕ್ಕೆ ಹೋಗಬೇಕು ಅದು ವೆಂಕಟ ಪರ್ವತವಾಗಲಿ ವಾನಮಾಮಲೆಯಾಗಲಿ ಬದ್ರಿ ಕ್ಷೇತ್ರವಾಗಲಿ ಸಿಂಹಾಚಲವಾಗಲಿ ಅಹೋಬಿಲವಾಗಲಿ ನಮ್ಮ ಕೈ ಕಾಲು ಗಟ್ಟಿ ಇದ್ದು ಮನಸ್ಸು ವಶದಲ್ಲಿರುವಾಗ ಹೋಗಬೇಕು ಶ್ವಾಸ ವೃತ್ತವು ಈ ಶ್ವಾಸವೃತ್ತಿ ಈ ಪ್ರಾಣ ಮುಖ್ಯ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಎಲ್ಲಕ್ಕಿಂತ ಮುಖ್ಯವಾದದ್ದು ಅದು ಶಕ್ತಿಹೀನ ಮಾತ್ರ ಶರೀರ ಪೂರ್ತಿ ಗತಪ್ರಾಣವಾಗುತ್ತೆ ಗತಪ್ರಾಣ ಅಂತ ಹೇಳ್ತೇವೆ ನೋಡಿ ಅದಕ್ಕೆ ಶಕ್ತಿ ಕೈ ಎತ್ತೋಕೆ ಬರೋದಿಲ್ಲ ಆವಾಗ ಚೆನ್ನಾಗಿ ಊಟ ಮಾಡ್ತಾರೆ ನಿದ್ದೆ ಸರಿಯಾಗಿ ಬರೋದಿಲ್ಲ ನನಗಿಂತ ಗಟ್ಟಿಮುಟ್ಟಾಗಿ ದಪ್ಪವಾಗಿರ್ತಾರೆ ನಾಲ್ಕು ಹೆಜ್ಜೆ ಇಡೋಕ್ಕಾಗೋದಿಲ್ಲ ಯಾಕೆ ಅಕ್ಷತ ಶ್ವಾಸ ವೃತ್ತವು ಶ್ವಾಸ ಅನ್ನೋದು ಉಸಿರು ಅನ್ನೋದು ಬಹಳ ಮುಖ್ಯ ನೀವು ಪ್ಯಾಥಲಾಜಿಕಲ್ ಎಕ್ಸ್ಪ್ಲನೇಷನ್ ಕೊಟ್ಕೊಳ್ಳಿ ಆಸ್ಮ ಪೇಷಂಟ್ಸಿಗೆ ಗೊತ್ತಾಗೋದು ಎರಡು ಅಡಿ ಇಡೋಕ್ಕಾಗೋದಿಲ್ಲ ತುಂಬ ದಮ್ಮಿದೆ ನೀ ಮಲಗಿಬಿಡು ಕೂತ್ಬಿಡು ನಮ್ಮ ಮಗ ಹೇಳ್ತಾ ನನಗೆ ಆ ಗೋಳಿದೆ ನನಗೆ ಇವತ್ತು ನಾವು ಮಾತಾಡುವಾಗ ಅನಿಸೋದಿಲ್ಲ ನನ್ನನ್ನು ನೋಡಿದ್ರೆ ಯಾವನಾದರೂ ಇವನಿಗೆ ದಮ್ಮಿನ ರೋಗ ಇದೆ ಅಂತ ಯಾರು ಹೇಳ್ತಾರೆ ಯೋಚನೆ ಮಾಡಿ ಅಕ್ಷತ ಶ್ವಾಸ ವೃತ್ತು ಪ್ರಾಣಾಯಾಮ ಮಾಡು ಪ್ರಾಣಾಯ ಏನು ಪ್ರಾಣಾಯಾಮ ಮಾಡಲಿ ಭಕ್ತಿ ಯೋಗ ಮಾಡ್ತೇನೆ ಅವನು ಧ್ಯಾನ ಮಾಡ್ತೇನೆ ಶಕ್ತಿ ಇದ್ದಷ್ಟು ಉಸಿರಾಳ್ಕೊಂಡು ರೇಚಕ ಪೂರಕ ಕುಂಭಕ ಅದೆಲ್ಲ ಶಾಸ್ತ್ರದಲ್ಲಿ ಹೇಳಿದ ರೀತಿಯಲ್ಲಿ ಮಾಡೋಕ್ಕಾಗತ್ತೆ ಅವರವರ ಅಧಿಕಾರ ಶಕ್ತಿ ಇದ್ದಷ್ಟು ಪಾಕಶಾಸ್ತ್ರ ಪುಸ್ತಕ ನೋಡ್ಕೊಂಡು ಯಾರು ಅಡುಗೆ ಮಾಡ್ತಾರೇನಮ್ಮ ಉಪ್ಪೆಷ್ಟು ಹುಳಿ ಎಷ್ಟು ಖಾರ ಎಷ್ಟು ಹ್ಞೂ ಕೈ ತೂಕ ಬಾಯಿ ಬಣ್ಣ ಹೇಳ್ತಾರೆ ಕೇಳಿದ್ರು ಇಲ್ವೋ ನೋಡ್ತಾರೆ ಇಷ್ಟೇ ಸಾಕು ಹೆಚ್ಚು ಅನ್ನಿಸ್ತು ಅದರಲ್ಲಿ ಎರಡು ಮುಗಿಸ್ಕೊಳ್ಳೋದು ಕಿವಿ ಚಿದ್ದು ಹಣ್ಣು ಮುಗಿಸ್ತಾರೆ ಅದೇ ರೀತಿಯಲ್ಲಿ ಯೋಗಶಾಸ್ತ್ರ ಪತಂಜಲಿ ಎಲ್ಲರಿಗೂ ಹೇಳಿದ್ದಾರೆ ಹೀಗೆ ಮಾಡಬೇಕು ಚಿತ್ತವೃತ್ತಿ ನಿರೋಧ ಅಷ್ಟಾಂಗ ಯೋಗ ಹೇಳಿದ್ದಾರೆ ಒಬ್ಬರಿಗೆ ಹೇಳಿದಾಗ ಇನ್ನೊಬ್ರಿಗೆ ಆಗೋದಿಲ್ಲ ಅದಕ್ಕೆ ಗುರುಮುಖಿ ಏನಂತ ಯಾತಕ್ಕೆ ಹೇಳ್ತಾರೆ ನಿಮ್ಮ ಶಕ್ತಿ ಎಷ್ಟಿದೆ ಅಷ್ಟು ಉಸಿರು ನಿಮ್ಮ ಶಕ್ತಿ ಇದ್ದಷ್ಟು ನಿಲ್ಲಿಸ್ಕೋಬೇಕು ನಿಮ್ಮ ಶಕ್ತಿ ಇದ್ದಷ್ಟು ಬೇಗ ಬಿಡಬೇಕು ಅಂತೂ ಒಟ್ಟಲ್ಲಿ ಉಸಿರು ಗಟ್ಟಿಯಾಗಿರುವಾಗ ಕಣ್ಣು ಕಿವಿ ಮೂಗು ಕೈಕಾಲು ಭದ್ರವಾಗಿರುವಾಗ ವಪುಷಿ ಗಮನಯೋಗ್ಯೇ ಶರೀರ ಸ್ವತಂತ್ರವಾಗಿ ಚಲಿಸುವುದಕ್ಕೆ ಯೋಗ್ಯವಾಗಿರುವಾಗ ನಾಲ್ವರ ಹೆಗಲ ಮೇಲೆ ಚಲಿಸದೇ ಇರುವಾಗ ವಪುಷಿ ಯೋಗ್ಯ ನಾವೇ ನಡೀಬೇಕು ಕೃಷ್ಣ ದೇವಸ್ಥಾನಕ್ಕೆ ಬರ್ತೀರಾ ಅಯ್ಯೋ ಬಂದಲ್ಲ ಎಷ್ಟೊತ್ತಿಗೆ ಆರು ಗಂಟೆ ನೀವು ಬೇಗ ಬನ್ನಿ ಅಂತೀರಿ ನಿಮಗಿಂತ ಮುಂಚೆ ಬಂದಿರ್ತಾರೋ ನೋಡಿ ಕೈ ಕಾಲು ಅವಕಾಶ ಕೊಡಬೇಕು ಅದು ವಾಸ ಮಾಸಾದಯೇಯಂ ಬೆಟ್ಟಕ್ಕೆ ಹೋಗಬೇಕು ಅಂದಿಲ್ಲ ವಾಸಮಾಸಾದಯೇಯಂ ಅಲ್ಲಿ ನಿತ್ಯವಾಸ ಮಾಡಬೇಕು ಅಂದರು ಜನ್ಮವನ್ನು ಬಯಸಿದರು ಕುಲಶೇಖರಾಳ್ವಾರರು ಆ ಬೆಟ್ಟದ ಮೇಲೆಯೇ ಹುಟ್ಟಿ ಕ್ರಿಮಿ ಕೀಟ ಹಲ್ಲಿ ಒಂದು ಹೂವಿನ ಗಿಡ ಏನಾದರೂ ಒಂದು ರೀಪದಲ್ಲಿ ರೀತಿಯಲ್ಲಿ ಅಂಟಿಕೊಂಡು ತಿರುಪತಿ ಶ್ರೀನಿವಾಸನನ್ನ ವಾ ಸಮಾಸಾದಯೇಯಂ ಎಲ್ಲ ಬಿಟ್ಟು ಒದರಿಕೊಂಡು ಹೋಗಬೇಕು ಇದೇನು ಬದರಿ ಯಾತ್ರೆ ಎಷ್ಟು ಕಷ್ಟ ಅಲ್ಲ ಆಚಾರ್ಯರು ಹೇಳಿಬಿಟ್ಟು ನಾನು ಅಲ್ಲಿ ಬರೋ ಹಾಗೆ ಅವಕಾಶ ಮಾಡುತ್ತಾಯಿ ಯಾಕೆ ಆ ವೆಂಕಟೇಶ್ವರನ ಅನುಗ್ರಹದಿಂದ ಅವತಾರ ಮಾಡಿದವರು ವೆಂಕಟೇಶ್ವರ ಅವತಾರ ವೆಂಕಟೇಶ ಅವತಾರೋಯಂ ತದ್ಘಂಟಾಂಶೋಥವಾ ಭವೇತ್ ತಿರುಪತಿ ಶ್ರೀನಿವಾಸನ ಘಂಟೆ ರೂಪದಲ್ಲಿ ಅವತಾರ ಮಾಡಿದರು ಅಂತ ಹೇಳ್ತಾರೆ ತಿರುಪತಿಯಲ್ಲಿ ಒಂದು ಹೊತ್ತು ಪೂಜೆಯಲ್ಲಿ ಮಾತ್ರ ಮೊತ್ತ ಮೊದಲ ಸಲ ಘಂಟ ಉಪಯೋಗ ಮಾಡ್ತಾರೆ ಆಮೇಲೆ ಹೊರಗಿನ ಗಂಟೆ ಹೊಡಿತಾರೆಯೇ ಹೊರತು ಗಂಟೆ ಪೂಜೆ ಉಪಯೋಗ ಮಾಡೋದಿಲ್ಲ ಅಲ್ಲಿ ವಿಷ್ಣು ಘಂಟಾವತಾರ ವೇದೇ ಸಂಜಾತ ಖೇದೆ ಮುನಿಜನ ವಚನೆ ಪ್ರಾತ ನಿತ್ಯಾವಮಾನೆ ಸಂಕೀರ್ಣೆ ಸರ್ವರ್ಣೆ ಶ್ರುತಿ ತದನುಗುಣೆ ನಿಷ್ಪ್ರಮಾಣೆ ಪುರಾಣೆ ಮಾಯಾವಾದೆ ಸಮೋದೆ ಕಲಿ ಕಲುಷವಶಾತ್ ಶೂನ್ಯವಾದೆ ವಿವಾದೆ ಧರ್ಮತ್ರಾಣಾಯ ಯೋಗೋ ತ್ವಜಯಿತು ಭಗವಾನ್ ವಿಷ್ಣು ಘಂಟಾವತಾರ ವೇದಾಂತೇಶ್ಕರು ವಿಷ್ಣು ಘಂಟೆ ಅವತಾರ ವಿಷ್ಣು ಘಂಟೆ ಏನು ಮಾಡುತ್ತೆ ದೇವರಿದ್ದಾನೆ ದೇವರಿದ್ದಾನೆ ಎಚ್ಚರವಾಗಿ ಬನ್ನಿ ಪೂಜೆ ಮಾಡಿ ತೀರ್ಥ ತಗೊಳ್ಳಿ ಎಚ್ಚರಿಸುವ ಹಾಗೆ ಅವರ ಆಯುಷ್ಯ ಪೂರ್ತಿ ಎಚ್ಚರ ಮಾಡಿದರೂ ಲೋಕದಲ್ಲಿ ವೇದೆ ಸಂಜಾತ ಖೇದೆ ಎಂಥ ಭಯಂಕರ ಕಾಲ ವೇದದಲ್ಲಿ ಖೇದವನ್ನು ಕಂಡರು ಅನೇಕರು ವೇದ ಏನು ಪ್ರಮಾಣ ವಿಧಾನಸೌಧದಲ್ಲಿ ಪೂಜೆ ಮಾಡಿಬಿಟ್ರು ಅಂತ ಒಂದು ಅವಾಂತರ ಕರಾಳ ದಿವಸ ಅವ್ರ ಜನ್ಮದಲ್ಲಿ ಎಷ್ಟು ಕರ ಅವ್ರು ಹುಟ್ಟಿದ್ದೇ ಕರಾಳ ದಿವಸ ಅದನ್ನು ಮರೆತು ಬಿಟ್ಟರು ರಾಮ ಜೋಯಿಸಲು ದಬಾಯಿಸಿ ಉತ್ತರ ಕೊಟ್ಟಿದ್ದಾರೆ ಬೇರೆಯವರು ಹೇಳ್ತಾರೆ ಎಲ್ಲಕ್ಕೂ ಕರಾಳ ದಿವಸ ಅಂತ ಹೇಳುವ ಕರಾಳ ಜನ ಈ ದೇಶದಲ್ಲಿ ವೇದದಲ್ಲಿ ದೋಷಗಳನ್ನು ಹುಡುಕುತ್ತಾರೆ ಮಹಾಪಾತಕಗಳಲ್ಲಿ ಮೊದಲನೇ ಪಾಪ ವೇದದಲ್ಲಿ ತಪ್ಪನ್ನು ಹುಡುಕುವುದು ನಿಮಗೆ ತಿಳಿದೇ ಇದ್ರೆ ಬಾಯಿ ಮುಚ್ಕೊಂಡು ಕೂತ್ಕೋಬೇಕು ಸುಳ್ಳ್ಯ ಕಳಿತ ವೇದ ವೇದೇ ಸಂಜಾತ ಖೇದೆ ಮುನಿಜನ ವಚನೆ ಪ್ರಾಪ್ತ ನಿತ್ಯ ಅವಮಾನೇ ಋಷಿಗಳು ಮುನಿಗಳು ಸಾಕ್ಷಾತ್ಕೃತ ಧರ್ಮಾಣ ಋಷಯೋ ಬಭೂ ಹಳ್ಳಿಗಳಲ್ಲಿ ನದಿ ತೀರಗಳಲ್ಲಿದ್ದುಕೊಂಡು ಧರ್ಮವನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಹೇಳುವವರು ಅವರ ಮಾತುಗಳಿಗೆಲ್ಲ ಅಪಚಾರ ಮಾಡುವುದು ಮುನಿಜನ ವಚನೆ ಪ್ರಾಪ್ತ ಅವಮಾನೇ ಸಂಕೀರ್ಣೆ ಸರ್ವವರ್ಣೆ ವೃತ್ತಿ ಪ್ರೊಫೆಷನ್ ಒಂದು ಆರ್ಡರ್ ಇವರಿಬ್ರು ಇದನ್ನು ಮಾಡಿದ್ರೆ ಅವರವ್ರ ತಂಟೆಗೆ ಒಬ್ಬರ ಒಬ್ಬರ ಮೇಲೆ ಒಬ್ಬರಿಗೆ ಸ್ಪರ್ಧೆ ಅನವಶ್ಯಕವಾಗಿ ಬರೋದಿಲ್ಲ ಅಂತ ಏನೋ ಒಂದು ಏರ್ಪಾಡನ್ನು ಮಾಡಿದ್ದಾರೆ ವ್ಯವಸ್ಥೆ ಈ ಭಾರತ ದೇಶದಲ್ಲಿ ಅದು ಎಲ್ಲವನ್ನ ಕಲಸ ಮೇಲೋಗರ ಮಾಡುವುದು ಸಂಕೀರ್ಣೆ ಸರ್ವವರ್ಣೆ ಶ್ರುತಿ ತದನುಗುಣೆ ಅವನು ಕೇಳಿದ್ದು ಅದೇ ಅವನು ಹೇಳಿದ್ದು ಅದೇ ನಿಷ್ಪ್ರಮಾಣೆ ಪುರಾಣೆ ಶುರು ಮಾಡಿಬಿಟ್ರ ನಿಮ್ಮ ಪುರಾಣ ನೋಡಿ ಪುರಾಣ ಶಬ್ದಕ್ಕೆ ಅರ್ಥವಿಲ್ಲದ ಕಂತೆ ಅಂತ ಮಾಯಾವಾದೇ ಸಮೋದೆ ನೀನು ಇಲ್ಲ ನಾನು ಇಲ್ಲ ಜಗತ್ತು ಇಲ್ಲ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ ಹದಿನಾರನೇ ಅಧ್ಯಾಯದಲ್ಲಿ ಈ ರಾಕ್ಷಸಿ ಯೋಗ ಆಸುರಿ ಜನ್ಮದಲ್ಲಿ ಹುಟ್ಟಿದವರು ಪಾಪ ಇಲ್ಲ ಪುಣ್ಯ ಇಲ್ಲ ಕರ್ಮ ಇಲ್ಲ ಜನ್ಮ ಇಲ್ಲ ಅಪರಸ್ಪರ ಸಂಭೂತಂ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ ಏನೋ ಹುಟ್ಟಿದ್ದೇವೆ ಎಲ್ಲ ಚಾನ್ಸ್ ಅನ್ನುವುದು ಅಕಸ್ಮಾತ್ ಆಯಿತು ಅಂತ ಹೇಳುವುದು ಅಪರಸ್ಪರ ಸಂಭೂತಂ ಕಿಮನ್ಯತ್ಕ ಕಂ ನಮ್ಮ ಭೋಗ ಇಚ್ಛೆ ತೀರಿಸಿಕೊಳ್ಳುವುದಕ್ಕೋಸ್ಕರವೇ ಲೋಕ ಇದೆ ಭೋಗದ ಹೊರತು ಇನ್ನೊಂದಿಲ್ಲ ಕಾಮವೇ ಪ್ರಧಾನ ಪುರುಷಾರ್ಥ ಅಂತ ಹೇಳುವುದು ಮಾಯಾ ಅದೇ ಮಾಯಾವಾದ ಮಾಯಾವಾದೆ ಸಮೋದೇ ಕಲಿ ಕಲುಷವಶಾತೆ ಶೂನ್ಯವಾದೇ ವಿವಾದೇ ಸರ್ವಂ ಕ್ಷಣಿಕಂ ಸರ್ವಂ ಶೂನ್ಯಂ ಬೌದ್ಧರಲ್ಲಿ ಮಾಧ್ಯಮಿಕರು ಅಂತ ಒಂದು ವರ್ಗದವರು ಬೌದ್ಧ ಮತ ಈ ದೇಶದಲ್ಲಿ ಎಷ್ಟು ಕೋಲಾಹಲ ಮಾಡಿತು ಅಪ್ಪಗಳಿರ ನಿಮಗೆ ಅದರ ಕಲ್ಪನೆ ಇಲ್ಲ ಚರಿತ್ರೆ ಮರೆತು ಬಿಡಿದ್ದೇವೆ ನಾವು ಇತಿಹಾಸದ ಬುದ್ಧ ಪುರಾಣದ ಬುದ್ಧ ಇವರು ಯಾರು ಆ ಗೋಳ್ ನಮಗೆ ಬೇಡ ಅದು ಹುಡ್ಕೋದಕ್ಕಾಗೋದಿಲ್ಲ ಬುದ್ಧನಿಗೆ ಇಂತೆಯೂ ಬುದ್ಧ ಇದ್ದ ಒಬ್ರು ಕೇಳಿದರು ನಿನ್ನೆ ಪ್ರಶ್ನೆ ಯಥಾ ಹಿ ಚೋರ ಸ ತಥಾ ಹಿ ಬುದ್ಧ ತಥಾಗತಂ ವಿದ್ಧಿ ರಾಮಾಯಣದಲ್ಲಿ ಭರತನಿಗೆ ರಾಮಚಂದ್ರ ಉಪದೇಶ ಮಾಡುವಾಗ ದಶರಥನ ಮಂತ್ರಿಗಳಲ್ಲೊಬ್ಬರು ಜಾಬಾಲಿ ಅಂತಿದ್ರು ಬ್ರಾಹ್ಮಣರು ಜಾಬಾಲಿರ್ ಬ್ರಾಹ್ಮಣೋತ್ತಮ ಒಳ್ಳೆ ಬ್ರಾಹ್ಮಣರೇ ಪಾಪ ಏನೋ ಒಂದು ಆಶೆ ಹೇಗಾರು ಮಾಡಿ ರಾಮನನ್ನು ಊರಿಗೆ ಕರ್ಕೊಂಡು ಹೋಗಬೇಕು ಅಂತ ಒಂದು ದುರ್ವಾದವನ್ನು ಮಾಡಿದರು ತಾತ್ಕಾಲಿಕವಾಗಿ ದಶರಥ ಅಂದ್ರೇನು ನಿಯಮಗ ಅಂದ್ರೇನು ಅವನ ರಕ್ತದಿಂದ ನೀವು ಒಂದು ವೇಳೆ ಹುಟ್ಟಿದ್ದರು ಹುಟ್ಟಿದಿಲ್ಲ ಹುಟ್ಟಿದ್ರು ಒಂದು ಹನಿ ರಕ್ತ ತಂದೆ ಕೊಟ್ಟ ಅಂತ ಯಾವ ಜೀವ ಬದುಕಿರೋ ತನಕ ನಿನ್ನ ಸುಖ ತ್ಯಾಗ ಮಾಡಿ ಅವನನ್ನು ಸತ್ಯ ಅಂತ ಮಾಡುವಂತ ಹೊರಟಿದೆಯಲ್ಲ ಸತ್ಯ ಅಂತ ಒಂದಿದೆಯೇ ಧರ್ಮ ಅಂತ ಒಂದಿದೆಯೇ ಲೋಕ ಅಂತ ಒಂದಿದೆಯೇ ಶಾರ್ವಾಕ ಮತ ನಾಲ್ಕೈದು ಶ್ಲೋಕ ಕೇಳಿದ ರಾಮಚಂದ್ರ ಕಿಡಿಕಿಡಿಯಾದ ಎಷ್ಟು ಕೋಪ ಬಂತು ರಾಮನಿಗೆ ಅದೊಂದು ಸಮುದ್ರದ ಮೇಲೆ ಬಂದು ಪ್ರಸಂಗ ಒಂದು ಆ ಜಾಬಾಲಿ ಮೇಲೆ ಕೋಪ ಬಂದು ನಿನ್ನಂಥ ಅವ್ರನ್ನ ಮಂತ್ರಿ ಮಾಡ್ಕೊಂಡಲ್ಲ ನಮ್ಮ ಅಪ್ಪ ನಮ್ಮ ಅಪ್ಪನನ್ನು ಬೈತೇನೆ ಬ್ರಾಹ್ಮಣನ ಬೈಲಿಲ್ಲ ಬ್ರಾಹ್ಮಣನ ಬೈಯೋದೊಂದು ಪಾಪ ನಿಮ್ಮನ್ನು ಬೈತೇನೆ ಏನಿಲ್ಲ ಫುಟ್ಪಾತ್ ಮೇಲೆ ಹೋಗ್ತಿದ್ದು ಮುದುಕನ ಮೇಲೆ ಒಬ್ಬ ಸೈಕಲ್ ಬಿಟ್ಟ ಮುದುಕ ಕೆಳಗೆ ಬಿದ್ದ ತುಂಬ ವಿವೇಕಿ ಆ ಹುಡುಗನಿಗೆ ಹೇಳ್ದ ನೀ ದೊಡ್ಡವನಾಗಿದ್ದರೆ ನಾನು ಅಯೋಗ್ಯನಾಗಿದ್ದರೆ ನಿನ್ನ ಮುಟ್ಟಾಳ ಅಂತ ಬೈತಿದ್ದೆ ಆದರೂ ಬೈಯೋದಿಲ್ಲ ಅರ್ಧ ಗಂಟೆ ಹೀಗೇ ಶುರು ಮಾಡಿದ ಆ ಹುಡುಗನ ಮಹಾರಾಯ ಬಿಟ್ಟರೆ ಸಾಕಪ್ಪ ನನ್ನ ಹೀಗಂತ ಬೈತಿದ್ದೆ ಆದರೂ ಬೈಯೋದಿಲ್ಲ ಹೀಗಂತ ಬೈತಿದ್ದೆ ಆದರೂ ಬೈಯೋದಿಲ್ಲ ನವಿರು ನಾಜೂಕು ಬೈಯುವ ನಾಜೂಕು ಯಥಾ ಹಿ ಚೋರ ಸ ತಥಾ ಹಿ ಬುದ್ಧ ಕಳ್ಳ ಹಾಗೋ ಬುದ್ಧ ಹಾಗೆ ರಾಮನ ಮಾತು ಕೇಳಿದರು ಇಲ್ಲಿ ನಿನ್ನೆ ಬರ್ತಾ ಇರುವಾಗ ರಾಮಾಯಣ ಕಾಲದಲ್ಲೇ ಬುದ್ಧ ಇದ್ದ ಅಂತ ಅರ್ಥ ಅವತಾರ ಆಮೇಲೆ ಬಂದಿದ್ವಿ ಎಲ್ಲಿಂದ ಬಂತು ಈ ಶ್ಲೋಕದಲ್ಲಿ ಇದು ಪ್ರಕ್ಷಿಪ್ತ ಶ್ಲೋಕ ಆಮೇಲೆ ಯಾರೋ ಬರ ಸೇರಿಸಿದ್ದಾರೆ ಅಂತ ಕೆಲವರು ಮಾಸ್ತಿಯವರಾಗಿ ಬರೆದಿದ್ದಾರೆ ದೊಡ್ಡವರು ಕೂಡ ಇತಿಹಾಸ ಏನು ಹೇಳುತ್ತೆ ಇವತ್ತು ನೀವು ತಿಳ್ಕೊಂಡ ಗೌತಮ ಬುದ್ಧನೆಂಬುವನು ಬುದ್ಧನ ಪರಂಪರೆಯಲ್ಲಿ ಎಷ್ಟನೆಯವನೋ ಕೊನೆಯವನು ಅವನಿಗಿಂತಲೂ ಬುದ್ಧನ ಪರಂಪರೆ ಇತ್ತು ಬೌದ್ಧರ ಪರಂಪರೆ ಇತ್ತು ಸಿದ್ಧ ಅನ್ನುವುದು ಕಾಮನ್ನವನಿದ್ದ ಹಾಗೆ ಬುದ್ಧ ಅನ್ನುವುದು ಕಾಮನ್ನವನು ಎಷ್ಟೋ ಆಗಿ ಹೋದರು ಚಾರ್ವಾಕಮತು ಎಷ್ಟೋ ಹಳೆಯದು ರಾಮ ಹೇಳಿದ ಯಥಾ ಹಿ ಚೋರಃ ಸ ತಥಾ ಹಿ ಬುದ್ಧ ಕಳ್ಳನೂ ಒಂದೇ ಬೌದ್ಧರೂ ಒಂದೇ ಯಾಕೆ ಇದ್ದ ಪದಾರ್ಥವನ್ನು ಕದ್ದು ಬಿಡ್ತಾನೆ ಕಳ್ಳ ಭಗವಂತ ಸೃಷ್ಟಿ ಮಾಡಿರುವ ವೈಭವಪೂರ್ಣವಾದ ಈ ಲೋಕವನ್ನು ಈ ಲೋಕವೇ ಇಲ್ಲ ಅಂತಾನೆ ಬೌದ್ಧ ಇವನು ಕಳ್ಳ ಅವನು ಕಳ್ಳ ಯಾರಿಗೆ ವ್ಯತ್ಯಾಸ ಅಂತ ಹೇಳಿ ದೊಡ್ಡ ಲೋಚ ಮಾಡಿಕೊಳ್ಳಿ ಇದ್ದದ್ದನ್ನು ಇಲ್ಲ ಮಾಡೋವನು ಕಳ್ಳ ಕಣ್ಣೆದುರಿಗೆ ಕದಿಯೋವನು ಕಳ್ಳ ಬೆನ್ನ ಹಿಂದೆ ಕದಿಯೋವನು ಕಳ್ಳ ಇದ್ದದ್ದನ್ನಿಲ್ಲ ಅಂತಲ್ಲ ಅವನು ಅದು ನಾಗಾರ್ಜುನನಂತಹ ಒಬ್ಬ ಬ್ರಾಹ್ಮಣ ಬೌದ್ಧನಾಗಿ ಕನ್ವರ್ಟ್ ಆಗಿ ಆಂಧ್ರದವನು ಅಯ್ಯೋ ಅಯ್ಯೋ ಅಯ್ಯೋ ಏನು ಅನರ್ಥ ಮಾಡಿದ ಮಾಧ್ಯಮಿಕ ಸೂತ್ರ ಅಂತ ಬರೆದ ವೇದಾಂತೇಶ್ಕರು ಪರಮತ ಭಂಗಂ ಅಂತ ಒಂದು ಗ್ರಂಥ ಬರೆದಿದ್ದಾರೆ ಆ ಬೌದ್ಧರಲ್ಲಿ ಸೌತ್ರಾಂತಿಕ ವೈಭಾಷಿಕ ಯೋಗಾಚಾರ ಮಾಧ್ಯಮಿಕ ಅಂತ ನಾಲ್ಕು ವರ್ಗ ಆ ನಾಲ್ಕು ಸ್ಕೂಲಲ್ಲಿ ಒಂದು ಎರಡು ಮೂರು ಸ್ಕೂಲನ್ನು ಶಂಕರಾಚಾರ್ಯರು ಇಂಟೆಲೆಕ್ಚುಯಲ್ ಡಿಬೇಟಿಗೆ ಬಂದವ್ರನ್ನೆಲ್ಲ ಧ್ವಂಸ ಮಾಡಿದರು ಇಂಟೆಲೆಕ್ಚುಯಲ್ ಹಿ ಡಿಸ್ಟ್ರಾಯ್ಡ್ ಇವತ್ತು ಬುದ್ಧಿಜೀವಿಗಳು ಬುದ್ಧಿಜೀವಿಗಳು ಅಂತಾರಲ್ಲ ಅವ್ರಿಗೆ ನೀವು ಕೈ ಕಾಲು ಮುರಿದ್ರ ಪ್ರಯೋಜನ ಇಲ್ಲ ಇನ್ನೊಬ್ಬ ಹುಟ್ಟು ಬರ್ತಾನೆ ಬೌದ್ಧಿಕವಾಗಿಯೇ ಏಟು ಕೊಡಬೇಕು ಅವ್ರಿಗೆ ನೀವು ಮಾಡಿದ್ದೆಲ್ಲ ತಪ್ಪು ಅಂತ ಅವರಿಗೆ ಹಿಂಜಿ ಹಿಂಜಿ ಸಭೆಯಲ್ಲಿ ನಿಂತು ಮಾತನಾಡುವ ಶಕ್ತಿಯನ್ನು ನಾಲಿಗೆಯನ್ನು ಹರಿಯಬೇಕು ಅಂಥದ್ದೊಂದು ಪುಸ್ತಕ ನಾಳೆ ಬಿಡುಗಡೆಯಾಗುತ್ತೆ ನಾ ಬರೆದಿರೋದು ಇವಾಗ ನಮ್ಮ ಸ್ನೇಹಿತರ ಪುಸ್ತಕ ಹುಬ್ಬಳ್ಳಿಯಲ್ಲಿ ಪ್ರಿಂಟ್ ಆಗಿದ್ದ ರಾತ್ರಿ ತೊಗೊಂಡು ಬರ್ತಾರೆ ಜಯನಗರದಲ್ಲಿ ಪ್ರಿಸಮ್ ಬುಕ್ ಹೌಸ್ ಅಂತ ಒಂದು ಪ್ರಿಸನ್ ಅಲ್ಲ ಪ್ರಿಸಮ್ ಬುಕ್ ಹೌಸ್ ಅವರು ತುಂಬ ಬಯಸಿ ಈ ಪುಸ್ತಕವನ್ನು ರಾಷ್ಟ್ರೀಯ ಚಿಂತನೆಗಳು ಮತ್ತು ಪರಾಮರ್ಶೆಗಳು ಅಂತ ವಿಶ್ವ ಯಾವುದು ನಮ್ಮ ಸಂಯುಕ್ತ ಕರ್ನಾಟಕ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಒಂದು ವರ್ಷ ಎರಡು ವರ್ಷದಿಂದ ಬರೆದ ಲೇಖನಗಳನ್ನೆಲ್ಲ ಕೂಡಿಸಿ ಈ ಎಡಪಂಥೀಯರು ಎಡವಟ್ಟರು ಎಡಬಿಡಂಗಿಗಳು ಏನು ದುರ್ವಾದ ಮಾಡ್ತಾರೆ ಅವ್ರನ್ನ ಬೈದಿಲ್ಲ ಅವರ ವಾದಗಳಲ್ಲಿ ಎಲ್ಲಿ ತಪ್ಪಿದೆ ಅನ್ನೋದನ್ನ ಎತ್ತಿ ತೋರಿಸು ಕೆಲಸ ಇದು ಒಬ್ರು ಯಾರಾದ್ರು ಮಾಡಬೇಕಿದ್ರು ಪಾಕೆಟ್ ಮಾಡ್ಕೋತಾ ಕೂತ್ರೆ ಅವರು ಕೋಲಾಹಲ ಬಹಳವಾಗುತ್ತೆ ಕುತರ್ಕಗಳನ್ನು ಮಾಡ್ತಾರೆ ವಿತರ್ಕಗಳನ್ನು ಮಾಡ್ತಾರೆ ಸರ್ವಂ ಕ್ಷಣಿಕಂ ಸರ್ವಂ ಶೂನ್ಯಂ ಎಲ್ಲವೂ ಶೂನ್ಯ ಯಾವುದು ವಸ್ತುವೇ ಇಲ್ಲ ನಥಿಂಗ್ ಎಕ್ಸಿಸ್ಟ್ ಯಾಕೆ ನೀವು ನೋಡಿ ಕಣ್ಣು ಮುಚ್ಚುವಷ್ಟು ತೆಗೆಯುವಷ್ಟರಲ್ಲಿ ಆ ವಸ್ತುವಿನ ಸ್ವರೂಪವೇ ಬದಲಾಗಿರುತ್ತದೆ ಹಾಗೆ ಗಂಗಾ ನದಿ ಅಂತ ಇದೆ ನಿಮ್ಮ ತಂದೆ ತಾತ ಮುತ್ತಾತ ಸ್ನಾನ ಮಾಡಿದ ಗಂಗಾ ನದಿಯಲ್ಲೇ ನೀವು ಸ್ನಾನ ಮಾಡ್ತೀರಾ ಅದೇ ನದಿ ಅಂತ ತಿಳ್ಕೊಂಡು ಹೋಗ್ತೀರಿ ಅಲ್ಲಿ ಕೂತವನೊಬ್ಬ ಬೌದ್ಧ ಹೇಳ್ತಾನೆ ಅಯ್ಯೋ ನಿಮ್ಮ ತಾತನ ಕಾಲದಲ್ಲಿ ಇಲ್ಲಿದ್ದ ನೀರೆಲ್ಲ ಹರಿದು ಹೋಗಿ ಸಮುದ್ರ ಸೇರಿ ಆವಿಯಾಗಿ ಎಷ್ಟು ಶತಮಾನವಾಯಿತು ನೀವು ಮುಳುಗಾಕಿ ತಲೆ ಎತ್ತುವಷ್ಟರಲ್ಲಿಯೇ ಅದು ಇನ್ನಷ್ಟು ಮುಂದಕ್ಕೆ ಹೋಗಿರುತ್ತೆ ಒಂದೇ ನದಿಯಲ್ಲಿ ಒಂದು ಕ್ಷಣಕ್ಕಿಂತ ಹೆಚ್ಚು ಹೊತ್ತು ಮುಳುಗಾಕೋದಕ್ಕಾಗೋದಿಲ್ಲ ಆದ್ದರಿಂದ ಗಂಗೆ ಎಂಬುದು ಭ್ರಾಂತಿ ಗಂಗೆ ಎನ್ನುವುದಿಲ್ಲ ಮಿಳಿಂದ ಅಂತ ಒಬ್ಬ ಇದ್ದ ಅಶೋಕನ ಗುರು ಅವನು ಪ್ರಶ್ನೋತ್ತರ ರೂಪದಲ್ಲಿ ಬೌದ್ಧಮತ ಬರೆದಿದ್ದಾನೆ ಮಿಳಿಂದ ಪನ್ಹ ಪಾಳಿ ಭಾಷೆಯಲ್ಲಿ ಮಿಳಿಂದ ಪ್ರಶ್ನ ಒಂದು ಉದಾಹರಣೆ ಕೊಡ್ತಾನೆ ಈ ಕ್ಷಣವಾದಕ್ಕೆ ಪಕ್ಷಿ ಒಂದು ಗುಬ್ಬಚ್ಚಿ ಅಥವಾ ಕಾಗೆ ಹಂಸ ನವಿಲು ಯಾವುದೋ ಪ್ರಾಣಿ ಗುಬ್ಬಚ್ಚಿ ಅಂದ್ರೆ ಏನೇ ಅಯ್ಯೋ ಎದ್ರಿಗೆ ಪಕ್ಷಿ ಕಾಣಿಸ್ತಾ ಇದೆಯಲ್ಲ ಇದಲ್ವೇ ಗುಬ್ಬಚ್ಚಿ ಅಯ್ಯೋ ನೀನು ಭ್ರಾಂತಿ ನೋಡು ಈ ಗುಬ್ಬಚ್ಚಿಯಲ್ಲಿ ಯಾವ ಭಾಗಕ್ಕೆ ಗುಬ್ಬಚ್ಚಿ ಅಂತ ಹೇಳ್ತೀಯ ಒಂದು ರೆಕ್ಕೆ ಕಿತ್ತ ಇದು ಗುಬ್ಬಚ್ಚಿಯೋ ಅಲ್ಲ ಇನ್ನೊಂದು ಕಿತ್ತ ಅದರ ಗತಿ ಏನಾಗಬೇಕು ಇದು ಗುಬ್ಬಚ್ಚಿ ಅಲ್ಲ ಕೆಳಗೆ ಹಾಕಿದ ಒಂದೊಂದೇ ಕಿತ್ತಾಗಿ ಕಿತ್ತಾಗಿ ಕಾಲನ್ನು ಕಿತ್ತ ಕಣ್ಣನ್ನು ಕಿತ್ತ ಮೂಗನ್ನು ಕಿತ್ತ ಪುಕವನ್ನು ಕಿತ್ತ ಮಾಂಸಪಿಂಡವನ್ನು ತೋರಿಸ್ತಾ ಇದು ಗುಬ್ಬಚ್ಚಿಯೇ ಅಲ್ಲ ಹಾಗಿದ್ರೆ ಏನು ಗುಬ್ಬಚ್ಚಿ ಇದೆಲ್ಲದರ ಸಂಘಾತ ಟುಗೆದರ್ನೆಸ್ಗೆ ನೀನು ಸುಮ್ಮನೆ ಹಾಗೆ ಹೇಳ್ತೀಯೇ ಹಾಗಂತ ಒಂದು ಪದಾರ್ಥ ಇಲ್ಲ ಮನುಷ್ಯ ಅಂದ್ರೇನು ಮೂಗೆ ಕಣ್ಣೇ ಕಿವಿಯೇ ಕಾಲೆ ಇದೆಲ್ಲ ಒಟ್ಟಿಗೆ ಇರುವಾಗ ಒಂದಾಗಿದೆ ಅಂತ ನಿನಗೆ ಭ್ರಾಂತಿ ಆದ್ದರಿಂದ ಮನುಷ್ಯ ಎಂಬುವುದಿಲ್ಲ ಚಕ್ರ ಬೆಂಕಿ ಕೊಳ್ಳಿ ಇರ್ತದೆ ಕೇಳಿದ್ದೀರಾ ಇದನ್ನು ಎಂಥ ತರ್ಕ ಇದು ಗೌಡಪಾದಾಚಾರ್ಯರು ಮಾಂಡೂಕ್ಯೋಪನಿಷತ್ತಿನ ಮೇಲೆ ಗೌಡಪಾದ ಕಾರಿಕೆ ಅಂತ ಒಂದು ಬರೆದರು ಅದು ಬೌದ್ಧರ ನ್ಯಾಯಗಳನ್ನು ಕೆಲವು ತಂದು ಬಿಟ್ಟರು ಅಲಾತ ಚಕ್ರ ಕೊಳ್ಳಿ ಒಂದು ಬೆಂಕಿ ಪಂಜಿನ ಕೊಳ್ಳಿ ಹೀಗೆ ಸುತ್ತೀರಿ ರಭಸವಾಗಿ ಸುರುಸುರು ಬತ್ತಿ ಮಾಡಿದ ಹಾಗೆ ದೂರಕ್ಕೆ ನೋಡಿದರೆ ಚಕ್ರದಂತೆ ಕಾಣಿಸ್ತದೆ ಆದರೆ ಚಕ್ರ ಅನ್ನೋದಿಲ್ಲ ಸುತ್ತುವಾಗ ಹಾಗೆ ಕಾಣಿಸುತ್ತೆ ಅದು ಶಾಂತವಾದರೆ ಒಂದೇ ಕಾಣಿಸುತ್ತೆ ಹಾಗೆ ಸಂಸಾರವೆಂಬುದು ಭ್ರಾಂತಿ ನೀನೆಂಬುದೂ ಇಲ್ಲ ನಾನೆಂಬುದೂ ಇಲ್ಲ ವ್ಯವಹಾರವೂ ಇಲ್ಲ ಎಲ್ಲ ಸುಳ್ಳು ಒಂದು ಕ್ಷಣ ಮಾತ್ರವೂ ಸತ್ಯವಲ್ಲದ ಈ ಜಗತ್ತಿನಲ್ಲಿ ಇದು ಶಾಶ್ವತ ಅದು ಧ್ರುವ ಇದು ಬ್ರಹ್ಮವಸ್ತು ಇದು ಜೀವಾತ್ಮ ವಸ್ತು ಇದು ಸ್ವರ್ಗ ನರಕ ಯಾರೋ ಹೊಟ್ಟೆಬಾಕರು ಪಂಡಿತರು ತಮ್ಮ ಸ್ವಾರ್ಥಕ್ಕೋಸ್ಕರ ನಿರ್ಮಾಣ ಮಾಡಿಕೊಂಡಿರುವುದೇ ಹೊರತು ಇವೆಲ್ಲ ಸುಳ್ಳು ಶಾಸ್ತ್ರ ಎಂಬುವುದಿಲ್ಲ ಹೀಗೊಂದು ವಾದ ನೀವು ಬೌದ್ಧ ಮತವನ್ನು ಅಟ್ಯಾಕ್ ಮಾಡೋದು ಬಹಳ ಕಷ್ಟ ವೇದಾಂತ ದೇಶಕರು ಬೌದ್ಧರ ಮೇಲೆ ನಾಲ್ಕು ಅಧ್ಯಾಯಗಳನ್ನು ಬರೆದು ರಾಮಾನುಜಾಚಾರ್ಯರು ಬರೋ ಹೊತ್ತಿಗೆ ಸಾಕಷ್ಟು ಶಾಂತವಾಗಿತ್ತು ಬೌದ್ಧ ಮತ ಆದರೂ ತಮಿಳುನಾಡಲ್ಲಿ ಆಳ್ವಾರಗಳ ಕಾಲದಲ್ಲಿ ತುಂಬ ಕೋಲಾಹಲ ಮಾಡ್ತಿದ್ದೆವು ಬುದ್ಧನ ದೊಡ್ಡ ದೊಡ್ಡ ವಿಗ್ರಹಗಳನ್ನು ಮಾಡಿಟ್ಟು ವಿಷ್ಣು ವಿಗ್ರಹಕ್ಕಿಂತ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಉಲ್ಹಮಳಂದಾನಿಗಿಂತ ಇಲ್ಲಿದೆ ಅಂತ ವೈಷ್ಣವರೆಲ್ಲ ಕನ್ವರ್ಟ್ ಮಾಡಿ ತಲೆ ಬೋಳಿಸ್ಕೊಳ್ಳೋ ಹಾಗೆ ಜನವಾರ ಇಲ್ಲದೆ ಅವರು ಹಾಗೆ ದೊಡ್ಡ ಕೋಲಾಹಲ ಮಾಡಿದ್ರು ವಿಷ್ಣು ಕಾಂಚಿ ಬೌದ್ಧ ಕಾಂಚಿ ಜೈ ಶೈವ ಕಾಂಚಿ ಜೈನ ಕಾಂಚಿ ವಿಷ್ಣು ಕಾಂಚಿ ಹತ್ತು ಹನ್ನೆರಡು ಒಂದೇ ಕಾಂಚಿಯಲ್ಲಿ ಅದು ಇಂಟಲೆಕ್ಚುವಲ್ ಸಿಟಿ ಕಾಶಿ ಇದ್ದ ಹಾಗೆ ಅಂತ ಅನೇಕರು ಹಿಡ್ಕೊಂಡು ಹಿಡ್ಕೊಂಡು ಬಂದವರಿಗೆಲ್ಲ ಹಿಂಸೆಯನ್ನು ಮಾಡ್ತಾ ಇದ್ದರು ಒಂದೋ ಎರಡೋ ಭಾಗ ಉಳಿದಿತ್ತು ಆಳ್ವಾರ ಕೇಳಿದರು ಒಂದು ದೇವಸ್ಥಾನದಲ್ಲಿ ಬೌದ್ಧ ವಿಗ್ರಹವನ್ನು ತಗೊಂಡು ಹೋಗಿ ಕರಗಿಸಿ ಕಳ್ಳತನ ಮಾಡಿದರು ಮಾಡಿ ಶ್ರೀರಂಗದ ಕೋಟೆ ಕಟ್ಟಿಸಿದರು ಆ ಬುದ್ಧ ವಿಗ್ರಹ ಎಬ್ಬಿಸುವಾಗ ಹೇಳ್ತಾರೆ ಎಲೆ ಬುದ್ಧ ಲೋಕವೇ ಇಲ್ಲ ಅಂತ ಹೇಳ್ತೀಯ ನೀವು ನಿನ್ನ ಬಂಗಾರದ ವಿಗ್ರಹನೇ ಬೇಕೋ ನಿನಗೆ ಸೀಸದಲ್ಲಿ ಮಾಡಿದರಾಗೋದಿಲ್ಲವೋ ಇಯತ್ತಾಲ ವೇಣುಮೋ ಈಯತ್ತಾಲಾಹ ಅದೋ ಗುರು ಪರಂಪರೆ ಲೇವಡಿ ಮಾಡಿದರು ಎವಡಿ ಮಾಡೋದು ನಮ್ಮ ಮುಖ್ಯ ಅಲ್ಲ ಯಾರನ್ನೂ ನಾವು ಬೊಯ್ಯೋದು ಮುಖ್ಯವಲ್ಲ ಗಾಂಧಿವಾದ ವಾದ ಹೇಳ್ತೀರಿ ಇವತ್ತೆಷ್ಟು ಕೋಲಾಹಲ ಮಾಡಿದೆ ನೋಡಿ ಅದು ಯಾವನೋ ಪಾಪ ಆ ಹೆಸರನ್ನ ನಮ್ಗೆ ತಿಳಿದಿದ್ದೇನೋ ಹೇಳ್ದ ಇವತ್ತದು ಅವಾಸ್ತವವಾಗಿರ್ಬೋದು you have to reject many things that have come to you in the last sixty years ಅರವ ಕಾಂಗ್ರೆಸ್ ಸ್ಥಿತಿ ಚರ್ಚೆ ಮಾಡ್ತಿದ್ರು ನೆನ್ನೆ ಟಿ ವಿದಲ್ಲಿ ಏನಾಗಿದೆ ರೋಗ ಅಪ್ಪ ಹಾಕಿದ ಆಲ್ದಮರ ಅಂತ ನೇಣು ಹಾಕೋತಾ ಕೂತಿದ್ದೀರಿ ಅರುವತ್ತು ವರ್ಷ more than half a century you have to revise your concept ಈ ದೇಶ ಬದುಕುವುದಕ್ಕೆ ಬೇಕಾದ ವಿಷಯಗಳನ್ನು ಪರಾಮರ್ಶೆ ಮಾಡಬೇಕು ನೀವು ನೆಹರು ಇರ್ಬೋದು ಗಾಂಧಿ ಇರ್ಬೋದು ಇನ್ನೊಬ್ರು ಹೇಳಿರ್ಬೋದು ಇವತ್ತು ಉಪಯೋಗ ಇದ್ರೆ ಇಟ್ಕೊಳ್ಳಿ ಉಪಯೋಗ ಇಲ್ಲದೆ ಇದ್ದದನ್ನು ಬಿಟ್ಬಿಡಬೇಕು ಜೀವಕ್ಕೆ ವಿರುದ್ಧವಾಗಿ ಇದನ್ನು ಬಿಟ್ಬಿಡಬೇಕು ವೇದಶಾಸ್ತ್ರಗಳು ಸಾರ್ವಕಾಲಿಕ ಸತ್ಯಗಳನ್ನು ಹೇಳ್ತೇವೆ ರಾಮಾಯಣ ಮಹಾಭಾರತ ಭಾಗವತ ಇದು ಸ್ತೋತ್ರ ಪಾಠಗಳು ಸಾರ್ವಕಾಲಿಕ ಸತ್ಯಗಳನ್ನು ಹೇಳ್ತೇವೆ ವಿಜ್ಞಾನದ ಹೆಸರಲ್ಲಿ ಕೆಲವರು ಮೋಸ ರಾಜಾರಾಮಣ್ಣವ್ರಿಗೆ ನನಗೆ ಜಗಳ ಶುರುವಾಗ್ಬಿಟ್ಟಿತ್ತು ಭಾರತೀಯ ವಿದ್ಯಾಭವನ ಧಾರವಾಡ ಶಾಖೆ ಫೌಂಡರ್ ಸೆಕ್ರೆಟರಿ ನಾನು ಅವರು ಅವತ್ತು ಓಪನ್ ಮಾಡೋಕೆ ಬಂದರು ನಾನೇ ಹೋಗಿ ಕರ್ಕೊಂಡ್ಬಂದೆ ಬೆಳಗಾವಿಯಿಂದ ಮಾರ್ಗ ಮಧ್ಯದಲ್ಲಿ ಒಂದು ಎರಡು ಗಂಟೆ ಕಾಲ ಕಾರಲ್ಲಿ ಕೂತಿರುವಾಗ ಶುರು ಮಾಡಿದರು ಮಹಾರಾಯರು ವಿಜ್ಞಾನದಲ್ಲಿ ದೊಡ್ಡವರು ಇರ್ಬೋದು ವೇದಾಂತ ಜೀರೋ ಅವ್ರಿಗೆ ಕೈ ಹಚ್ಚಿದೆ ಕನ್ಫ್ಯೂಸ್ ಆಗೋಯ್ತು ಆಮೇಲೆಲ್ಲೋ ಹನಾಯಿನಲ್ಲಿ ಒಂದು ಪೇಪರ್ ಓದಬೇಕಾಗಿತ್ತು ಬನ್ನಿ ಸಹಾಯ ಮಾಡಿ ಅಂದರು ಏನೋ ಹೇಳಿದೆ ಬರದೆ ಕೊಟ್ಟೆ ನನ್ನ ಹೆಸರು ಹಾಕಿ ಅಲ್ಲಿ ತೊಗೊಂಡೋಗಿ ಪೇಪರ್ನು ಓದಿದರು ವಿಜ್ಞಾನದ ಹೆಸರಲ್ಲಿ ಅದು ಅವ್ರ ಒರಿಜಿನಲ್ ಯಾರೋ ಹೇಳಿದ್ದು ನಮಗೆ ಟ್ರಾನ್ಸ್ಫರ್ ಮಾಡ್ತಾರೆ ಉದಾಹರಣೆ ಬೆಳಗ್ಗೆ ಎದ್ದು ಸೂರ್ಯನ ಕೈ ಮುಗಿತೀರಿ ಆ ಸೂರ್ಯನಿಂದ ಹೊರಟ ಕಿರಣಗಳು ನಿಮ್ಮ ಕಡೆಗೆ ಬರಬೇಕಾದ್ರೆ ಅದೆಷ್ಟೋ ನಿಮಿಷ ಆಗಿರುತ್ತೆ ಅಂತ ಒಂದು ಲೆಕ್ಕ ಕೊಡ್ತಾರೆ ನನಗೆ ಕರೆಕ್ಟ್ ಫಿಗರ್ ನಂಬರ್ ಗೊತ್ತಿಲ್ಲ ಈಗ ಹುಟ್ಟಿದ ಸೂರ್ಯನ ಕಿರಣ ಈಗಲೇ ನಿಮ್ಮನ್ನು ಸೇರೋದಿಲ್ಲ ಅದು ಎರಡು ನಿಮಿಷ ಮೂರು ನಿಮಿಷ ಹಳೇದಾಗಿರುತ್ತೆ ರಾತ್ರಿ ನೋಡ್ತೀರಿ ನಕ್ಷತ್ರ ಎಷ್ಟು ಚೆನ್ನಾಗಿದೆಯಪ್ಪ ನಕ್ಷತ್ರ ಬೆಳಕು <coughs> ವೈಜ್ಞಾನಿಕರು ಹೇಳ್ತಾರೆ ಅದು ಎಷ್ಟೋ ಸಾವಿರ ಕೋಟಿ ವರ್ಷಗಳ ಹಿಂದೆ ನಕ್ಷತ್ರದಿಂದ ಹೊರಟ ಬೆಳಕು ಇವತ್ತು ನಿನ್ನನ್ನು ಸೇರ್ತಾ ಇದೆ ನೀ ನೋಡ್ತಾ ಇರೋದು ಇವತ್ತಿನ ನಕ್ಷತ್ರ ಅಲ್ಲ ಆವತ್ತಿತ್ತು ಅವತ್ತು ಅನ್ನೋದು ಇವತ್ತು ಅಂತ ಕಾಣಿಸ್ತಾ ಇದೆ ಇದು ಭ್ರಾಂತಿ ಇನ್ನೊಬ್ಬರು ಹೇಳಿದರು ಒಂದು ರೈಲು ಸಂಚಾರ ಮಾಡ್ತಾ ಇದೆ ನಿಮ್ಮ ರೈಲು ನಿಂತಿದೆ ನಿಮಗನ್ನಿಸ್ತದೆ ನಿಮ್ಮ ರೈಲೇ ಹೊರಟು ಎಂಬುವ ಹಾಗೆ ಹಾಗೆ ಜಗತ್ತನ್ನುವುದು ಭ್ರಾಂತಿ ತಾಯಿ ಇಲ್ಲ ತಂದೆ ಇಲ್ಲ ಮಕ್ಕಳಿಲ್ಲ ನೋಡಕ್ಕಂತ ಒಬ್ಬರಿದ್ದರು ಅವರು ಸಂಸ್ಕೃತಿ ಡಿಪಾರ್ಟ್ಮೆಂಟ್ ರೀಡರ್ ನಮಗೆ ಬಹಳ ಒಳ್ಳೆಯ ಸ್ನೇಹಿತರು ಈ ಮಾಯಾವಾದವನ್ನು ಸಮರ್ಥನೆ ಮಾಡುವರವರು ನಾ ಹೇಳಿದೆ ನೀವು ಸ್ಥಿರವಾದ ರೈಲಲ್ಲೇ ಕೂತಿದ್ದೀರಿ